ಬಲಿ ಹಾಕಿಬಿಟ್ಟ ಅವನನ್ನು ಉಳಿದವರನ್ನು ಬಿಡ್ತಾನೆ ಏನು ಮಾಡಿದಂತೆ ಅರಿಯ ಮೈ ಕುರಳಾಯ್ ಅಜ್ಞಾನಿಯಾದ ಮಗುವಿನಂತೆ ಸಭೆಗೆ ಬಂದು ನೋಡಿದವರೆಲ್ಲ ಹೇಳಿದ್ರೆ ಈ ಮಗುವಿಗೆ ಭಿಕ್ಷೆ ಎತ್ತೋಗಿ ಬರುತ್ತೆ ಯಾರಿಗೆ ಕಳಿಸಿದ್ರು ಇವನ್ನ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಒಂದು ಕೇಳಿದ್ರೆ ಬಾಯಿಗೆ ಬಂದಿದೆ ಹೇಳ್ತಾನೆ ಅಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಡ ಚಕ್ರವರ್ತಿ ಎದುರಿಗೆ ದಾನ ಹೋಗೋದಿಕ್ಕೆ ದುಡ್ಡೋ ಕಾಸೋ ಏನು ಕೇಳ್ತಾನೆ ಜೋಳಿಗೆ ಇಲ್ಲ ಮತ್ತೊಂದಿಲ್ಲ ದೇವಸ್ಥಾನಕ್ಕೆ ಬರೋರು ಅವರು ಪ್ರಸಾದ ಕೊಡ್ತಾರೆ ಅಂದರೆ ಡಬ್ಬಿ ಗಿಬ್ಬಿ ತರುವಂತೆ ಬರೀ ಚುಟಿಕೆ ಕೊಡ್ತಾರೆ ಅಂತ ಏನು ತರೋದಿಲ್ಲ ಉಂಡು ಹೋದ ಕೊಂಡು ಹೋದ ಮಾಡಬೇಕಲ್ಲ ಊಟಕ್ಕೆ ಬರೋರು ಏನಾರು ಡಬ್ಬಿ ಗಿಬ್ಬಿ ತರೋದುಂಟು ಬಲಿ ಚಕ್ರವರ್ತಿ ವಾಟಿಕೆಗೆ ಬಂದಿದ್ದಾರೆ ದನ ತಗೊಂಡು ಹೋಗೋರು ಹಗ್ಗ ತಂದಿದ್ದಾರೆ ಭೂದಾನ ತಗೊಂಡು ಹೋಗೋರು ಸಾಗೆ ಬಂದಿದ್ದಾರೆ ಅದೆಲ್ಲೋ ಭೂಮಿ ಇದೆ ಎಕರೆ ಬರ್ಕೊಡ್ತಾರೆ ಬೇರೆ ವಿಷಯ ಹಿರಣ್ಯದಾನ ತಗೊಂಡು ಹೋಗೋರು ಸೇರು ಕೊಳಗ ಗೋಣಿ ಚೀಲ ಎಲ್ಲ ಸಂತರಬೇಕು ಇವನು ಬಂದಿದ್ದಂಗೆ ಏನು ಕೇಳ್ತಾ ಇದ್ದಾರೆ ಕನ್ಯಾದಾನ ಕೇಳೋದಿಲ್ಲ ಹುಡುಗ ಇವನು ಯಾರು ಕೊಡ್ತಾರೆ ಹೆಣ್ಣನ್ನು ಚಿಕ್ಕ ಹುಡುಗ ಭೂಮಿ ಕೇಳ್ತಾನೆ ಏನು ಕೇಳ್ತಾನೆ ಏನೂ ತಂದಿಲ್ಲ ಅರಿಯಾಮೈ ಕುರಳಾಯ್ ಪರಮ ಅಜ್ಞಾನಿ ಮೂಢ ಕೇಳೋಕಾರ ಬರುತ್ತೆ ಅವನಿಗೆ ಬಂದು ನಿಂತರೆ ಲಜ್ಜೆ ತಲೆ ಬಗ್ಗಿಸಿದ್ದಾನೆ ಏನು ಬೇಕೋ ಏಯ್ ಮಗು ಚಕ್ರವರ್ತಿ ಎದುರಿಗೆ ನಿಂತಿದ್ದೀಯಪ್ಪ ಏನು ಬೇಕೋ ಕೇಳೋ ಕೇಳಿದ್ದು ಮೂರಡಿ ಭೂಮಿ ಆಡಿದ್ದು ಮೂರು ಶಬ್ದ ನೀಲಂ ಮಾವಲಿ ಮೂವಡಿ ಅಂದ್ರೆ ಅಲ್ಲಿ ಹಾಕಿದ ಮಾಯೆಯನ್ನು ಪದಾರ್ಥ ಮೊದಲು ಆಪ್ ಇದು ಟೆಲಿಗ್ರಾಫಿಕ್ ಭಾಷೆ ಇದು ನೀಲಂ ಎನ್ನಡ ವೇಂಡಂ ನೀಲಂ ಬಲಿ ಅಲ್ಲಿ ಇಲ್ಲಿ ನೋಡಿ ಯಾರನ್ನ ಕೇಳ್ತಾ ಇದ್ದಾನೆ ಮಾವಲಿ ಮಹಾಬಲಿ ನಿನ್ನನ್ನೇ ಕೇಳಿದ್ದು ನಿಲಮ ಎನ್ನ ವೇಣಂ ಮೂವಡಿ ಅಂದ್ರೆ ಅಳೆದು ಹಾಕಿದ್ದಾರೆ ಶಬ್ದವನ್ನು ಅರಿಯಾಮೈ ಮಂಜಿತ್ತಾಯಿ ಗೊತ್ತಿಲ್ಲದೆ ವಂಚಿಸಿಬಿಟ್ಟೆ ಅವನನ್ನು ಅರಿಯಾದ ಬಂದವನು ಅಜ್ಞಾನಿ ಮಾಮನ ಹುಡುಗ ಅಂತ ತಿಳ್ಕೊಂಡಿದ್ರು ಅರಿಯ ಮೈ ವಂಚಿತ್ತಾಯ್ ಈಗ ಅಜ್ಞಾನಿ ಆದವನು ಯಾರು ಬಲಿಚಕ್ರವರ್ತಿ ಹಾಗೆ ಏನದು ಆವೆಯೊಳ್ ಕಲಂದೆ ನನ್ನ ಹೃದಯದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದೀಯೇ ನಾನೇ ಮಹಾಬಲಿ ಜಾಗದಲ್ಲಿದ್ದೇನೆ ಆಳ್ವಾರು ಹೇಳ್ತಾರೆ ನಾನು ಮಹಾ ಅಹಂಕಾರಿ ನನ್ನನ್ನು ವಂಚಿಸಿ ಒಳಗಡೆ ನುಗ್ಗಿಬಿಟ್ಟಿದ್ದೀಯೇ ನೀವು ಆದ್ದರಿಂದ ಸ್ವಾಮಿ ನೀ ಎಲ್ಲವನ್ನ ಕೊಟ್ಟಿದ್ದೇನೆ ನನಗೆ ಕೊಡುವುದಕ್ಕೇನು ಇಲ್ಲ ಒಣ್ಮದಿಯಿಲ್ ಪುನಲುರುವಿ ಹಾಲ್ ನಿರ್ಪ ತಿರುನಡಂದಾಂಡಗಂ திருமங்கி ஆழ்வார் அதே ಅದೇ ತ್ರಿವಿಕ್ರಮಣ್ಣ மிதியல் ಪುನಲುರುವಿ ஒரு கால் நிற்ப ஒரு காலம் காமருஷீர் அவுணனுள்ளத்து தன்மதியும் கடந்து அண்ட மீது ಪೋಹಿ ಭೂಮಿ ಮೇಲೆ ಕಾಲಿಟ್ಟ ಎರಡನೇದನ್ನು ಬಲಿ ಚಕ್ರವರ್ತಿ ಕಾಮಋಷಿ ರೌಣನುಳ್ಳತ್ತೆ ಹೃದಯದಲ್ಲಿಟ್ಟ ಮೇಲೊಂದು ನೀಡಿದ ಸೂರ್ಯಚಂದ್ರಾಚೆಗೆ ತಣ್ಮದಿಯಂ ಕಡಂದೆ ಚಂದ್ರನ್ನು ದಾಟಿ ಅಂಡಮೀದು ಪೋಹಿ ವಿಷಂಬಿನ್ ಊಡುಪೋಯಿ ಕೆಳಗಡೆ ಮೇಲ್ಗಡೆ ಬ್ರಹ್ಮಾಂಡ ಕಟಾಹ ತೂತಾಗಿ ಹೋಯಿತು ಪಾದ ನೀಡಿದ್ರಿಂದ ತವಿರ ಓಡಿ ತಾರಕೆಯನ್ ಪುರಂ ತಡವಿ ಅಪ್ಪಾಲ್ ನಕ್ಷತ್ರಗಳು ಬೆದರಿ ಚದರಿ ಹೋದವಂತೆ ತಾರಕೆಯನ್ ಪುರಂ ತಡವಿ ಹೆದರಬೇಡಿ ಅಂತ ನಕ್ಷತ್ರಗಳನ್ನೆಲ್ಲ ಬೆನ್ನು ತಟ್ಟಿ ಅಲ್ಲಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ನಂತೆ ವಾಮನನ ಪಾದ ಅಪ್ಪ ಅಲ್ಮಿಕ್ ಮಣ್ಮುಳುದಂ ಅಹಪ್ಪೊಡುತ್ತ ನಿನ್ರವೆಂದೈ ಮಲರ್ ಪುದಯಂ ತಿರುವಡಿಯೇ ಒಣಂಗಿನೇನೆ ಅಂತ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ ಆಳಿಯಳ ಶಂಗುಂ ವಿಲ್ಲು ಮೆಳ ದಿಶೈ ವಾಳಿಯಳ தொண்டும் வாழுமிழ அண்டம் மோழையழ ಮುಡಿ ಪಾದ ಮೇಳ ಭಗವಂತನ ಪಾದಕ್ಕೆ ಇದು ನಮ್ಮಾಳ್ವಾರ ಮಂಗಳಾಶಾಸ್ತ್ರ ವಾಮನೋಭೂತ ವಾಮನ ತೀರ್ಥ ಹಾಕಿದ ಅವನ ಹೆಂಡತಿ ವಿಂಧ್ಯಾವಳಿ ಉದುಕ ತೀರ್ಥ ಕೊಟ್ಟ ಕೂಡಲೇ ಕುಳ್ಳಾಗಿದ್ದ ಮಗು ಇದ್ದಕ್ಕಿದ್ದಾಗ ದಿಢೀರಂತೆ ಎತ್ತರಕ್ಕಾಗಿಬಿಟ್ನಲ್ಲ ಶಂಖಚಕ್ರ ಸಮೇತ ಸ್ವಲ್ಪ ತಾಳ್ರಿ ಒಂದು ವಿಡಿಯೋಗ್ರಾಫರ್ ಕರ್ಕೊಂಬರ್ತೇನೆ ಒಬ್ಬ ಫೋಟೋಗ್ರಾಫರ್ನ ಏನು ಫೋಟೋ ತೆಗಿತೀರಿ ವಾಮನ ತ್ರಿವಿಕ್ರಮಣ ಆದ ಕ್ಷಣದಲ್ಲಿ ಫೋಟೋ ತೆಗಿಬೇಕು ಯಾರ್ಯಾರು ತೆಗಿದ್ದೀರಾ ಕಲ್ಪನೆ ಇದೆಯೇ ಯಾವನಾದರೂ ಕ್ಯಾಲೆಂಡರ್ಲ್ಲಿ ಬರೀತಾನೆಯೇ ಆಳ್ವಾರ ಬರೆದಿದ್ದಾರೆ ಆಳಿಯಳ ಭಗವಂತ ದಿಢೀರಂತ ಆಗಿಬಿಟ್ಟ ವಾಮನ ಹೋಗ್ತಾ ಇದ್ದಾನೆ ಮೇಲಕ್ಕೆ ಜನ ನೋಡಿದ್ರೆ ಎರಡು ಎರಡಾಚಿ ಅಥವಾ ಅದು ಒಕ್ಕಪಾರ ಅಕ್ಕಪಾರ ಅಲ್ಲಿ ತೋಡು ನೋಡು ಅಂತ ಇದ್ದಾರೆ ಬಲಗೈಲಿದ್ದಿದ್ದು ಚಕ್ರ ಇದ್ದಕ್ಕಿದ್ದಾಗ ಮೇಲಕ್ಕೆ ಹೋಯಿತು ಆಳಿಯಳ ಶಂಖಂ ವಿಲ್ಲು ಮೇಳ ಎಡಗೈಯಲ್ಲಿ ಶಂಖ ಶಂಖ ಮೇಲೆ ಕೋಯಿತು ಧನುಸ್ಸು ಮೇಲೆ ಕೋಯಿತು ದಿಶ ಹಿವಾಳಿಯಳ ದಿಕ್ಕುಗಳಲ್ಲಿ ವಾಳಿ ವಾಳಿ ಸ್ವಾಮಿ ಬಾಳು ಬಾಳು ಚೆನ್ನಾಗಿ ಬಾಳು ಅವನು ಮಂಗಳಾಶಾಸನ ತಂಡಂ ವಾಳು ಮೇಳ ಗದೆ ಮೇಲೆ ಕೋಯಿತು ಅಂಡಂ ಮೋಳೆಯಳ ಬ್ರಹ್ಮಾಂಡ ತೂತು ಬಿದ್ದು ಹೋಯಿತು ಮುಡಿಪಾದ ಮೇಳ ಅಪ್ಪನ್ ಎಳ ಉಲಹಂ ಕೊಂಡವಾರೆ ಇದು ಅನಾದಿ ಅನಂತವಾದ ಸ್ವಾಮಿ ಅವತಾರ ಲೋಕವನ್ನು ಹೀಗೆಳೆದ ಅಷ್ಟೇ ಅಲ್ಲ ಮೇಳ ವೆಣ್ಣುಂ ತಾನತ್ತವೇ ನಾವು ಪೀಠದಿಂದ ಕಡಿಬಿಡಿಯಲ್ಲಿ ಯಾರು ಸಹಾಯ ಮಾಡದೇ ಇದ್ದರೆ ಎದ್ದು ಬಿಟ್ಟರೆ ನಾವು ಬೀಳ್ಬೋದು ಕುರ್ಚಿ ಬೀಳ್ಬೋದು ಮತ್ತೊಂದು ಬೀಳ್ಬೋದು ವಾಮನ ಭೂಮಿಯನ್ನಳೆದನಲ್ಲ ಡಿಸ್ಟರ್ಬ್ ಆಯಿತೆ ಪ್ರಾಣಿಗಳಿಗೆ ತೊಂದರೆ ಆಯಿತೆ ಬೆಟ್ಟ ತೊಂದರೆ ಆಯಿತೆ ಭೂಮಿ ಮೇಲೆ ಸಪ್ತ ಸಮುದ್ರ ಇದೆಯಲ್ಲ ಏನಾಯಿತು ಆಕಾಶ ಏನಾಯಿತು ನಾನಿಲ್ಲವೇಳ ಮಣ್ಣು ತಾನತ್ತವೇ ಆ ಮಣ್ಣು ಹಾಗೇ ಇದೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಪಿನ್ನಂ ನಾನ್ರೇಳ್ವೇ ಒಂದೊಂದೇ ಹೇಳ್ಕೊಂಡು ಬರ್ತಾರೆ ಬೆಟ್ಟಗಳು ಸಮುದ್ರಗಳು ಒಂದಕ್ಕೂ ಚ್ಯುತಿಯಾಗದಂತೆ ಸುಕುಮಾರವಾದ ಪಾದವನ್ನು ಭೂಮಿ ಮೇಲಿಟ್ಟಿದ್ದಾನೆ ಸಿಂಹಗಳು ಕಾಡಲ್ಲಿವೆ ಊರಲ್ಲಿ ದನ ಮೊದಲಾದ ಪ್ರಾಣಿಗಳಿವೆ ಏನು ಮೆತ್ತಿಗಿದೆಯಲ್ಲ ತಲೆ ಮೇಲೆ ನೋಡಿದ್ರೆ ಸ್ವಾಮಿ ಪಾದ ಹೋಗೋದು ಹೋಗ್ತಾ ಇವೆ ಮೇಯೋದು ಮೇಯ್ತಾ ಇವೆ ಅಡುಗೆ ಮಾಡೋರು ಮಾಡ್ತಾ ಇದ್ದಾರೆ ಊಟ ಮಾಡೋರು ಮಾಡ್ತಾ ಇದ್ದಾರೆ ಎರಡ ಇದು ತಲೆ ಮೇಲೆ ಅದು ವೆಚ್ಚ ಮಾದರಿ ಇರಕ್ಕೆ ಸ್ವಾಮಿ ಪಾದ ತಲೆ ಮೇಲೆ ಇಟ್ಟಿದ್ದಾನೆ ಊಟ ಮಾಡೋನು ಡಿಸ್ಟರ್ಬೆನ್ಸ್ ಇಲ್ಲ ಮಲಗಿದ್ದವನು ಡಿಸ್ಟರ್ಬೆನ್ಸ್ ಇಲ್ಲ ಓಡಾಡ್ತಾ ಇದ್ದವರು ಡಿಸ್ಟರ್ಬೆನ್ಸ್ ಇಲ್ಲ ಈ ಪಾದ ವೈಭವವನ್ನು ಯಾರಾದರೂ ಈ ರೀತಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಪೆರಿಯ ತಿರುಮಳಿಯಲ್ಲಿ ಓರು ಕುರಳಾಯ್ ಇದು ಸಂಖ್ಯೆ ಚಿತ್ರಕವಿತ್ವ ಅಂತ ಹೇಳ್ತಾರೆ ನಾಲ್ಕು ಕವಿ ಪೆರುಮಾಳ್ ತಿರುಮಂಗಿ ಆಳ್ವಾರರು ಆಶುಕವಿ ಚಿತ್ರಕವಿ ಮಧುರ ಕವಿ ಇದು ನಾಲ್ಕು ತರಹ ಕವಿತ್ವ ಸಾಮರ್ಥ್ಯದಲ್ಲಿ ಇದರಲ್ಲಿ ಒಂದು ಎರಡು ಮೂರು ಸಂಖ್ಯೆ ಕೊಡ್ತಾರೆ ஒரு குரலாய் இரு நிலம் மூவடி மண் வேண்டி உலகனைத்தும் ஈரடியால் ஒடுக்கி ஒன்றும் தருகவென மாவலியை சிறையில் வைத்த தாடாளன் தாளனை நீர் தக்க கீர்த்தி அருமறையின் திரள் நான்கும் வேள்வி ஐந்தும் அங்கங்களாரும் இசைகளேழும் தெருவில் மறுவிழா வளமும் சிறக்கும் காழிச்சீராம விண்ணகரே ಶರ್ಮಿನ್ನೀರೇ ಕಾಳಿಚೀರಾಮ ವಿಣ್ಣಹರ ಅಂತ ಒಂದು ಕ್ಷೇತ್ರ ಶೀರ್ಹಾಳಿ ಶೀರ್ಹಾಳಿ ಗೋವಿಂದರಾಜನ್ ಅಂತ ಇದ್ರಲ್ಲ ಸಂಗೀತ ಹಾಡೋರು ಅವರು ಆಳ್ವಾರ ಪಾಡಲ್ ಕ್ಷೇತ್ರ ಕಾಳಿಚೀರಾಮ ವಿಣ್ಣಹರ್ ಎಲ್ಲಿಯೋ ಸಮುದ್ರ ತೀರದ ಕ್ಷೇತ್ರಗಳು ಅದನ್ನು ಹಾಡಿದ್ದಾರೆ ಆಳ್ವಾರರು ಈ ವಾಮನ ಅವತಾರವನ್ನೇ ಕುರಿತು ಊಳನ್ ಕಂಡ ಇನಲ್ ನೆಂಜೆ ಮೊದಲು ತಿರುವಂದಾದಿ ಪೊಯ್ಹೆ ಮುನಿಯೇ ಊಳನ್ ಕಂಡ ಇನನ್ ನೆಂಜೆ ಮನಸ್ಸೇ ಅವನಿದ್ದಾನಪ್ಪ ಶಂಕೆ ಪಡಬೇಡ ಇದ್ದಾನಿಯೇ ಯಾವನು ಉತ್ತಮನ್ ಪರಮೋತ್ತಮ ಕಾಣೆಯ ಸರ್ವೋತ್ತಮಾಮನು ಪುರುಷೋತ್ತಮಾಮನು ಉಳ್ಳನ್ನಂತ ಹೇಳಿಬಿಟ್ರಲ್ಲ ಆಳ್ವಾರು ನಿಮ್ಮ ವಾಕ್ಯ ಮುಗಿಯೋದ್ರಲ್ಲಿ ಏನಾದ್ರು ವ್ಯತ್ಯಾಸವಾಗಿದ್ರು ಎನ್ರಂ ಉಳನ್ ಕಂಡಾಯ್ ಎಲ್ಲಿದ್ದಾನೆ ಉಳ್ಳುವಾರುಳ್ಳತ್ತೆ ಅಯ್ಯೋ ನಮ್ಮೊಳಗಿದ್ದಾನೆ ಅಂತ ಒಂದು ಪಂಚೆಯಲ್ಲಿ ಉತ್ತರಿ ಇದೆಲ್ಲ ಒಂದು ಹುಳ ಸೇರಿಕೊಂಡ್ರೆ ಒದರಿ ಕೆಳಗೆ ಹಾಕುವಂತೆ ಹೋಗ ಆಚೆಗೆ ಅಂತ ಹೇಳಿದೆ ಒಳಗಿದ್ದಾನೆ ಅಂತ ಯಾರು ಸಂತೋಷ ಪಡ್ತಾರಿಯೋ ಉಳ್ಳುವಾರುಳ್ಳತ್ತೆ ಉಳನ್ ಕಂಡಾಯ್ ಬೇಕು ಅಂತ ಬಯಸಿದವರು ಹೃದಯದಲ್ಲೇ ಇದ್ದಾನೆ ಶ್ರೀಹರಿ ಅಷ್ಟು ಸಮೀಪದಲ್ಲಿದ್ದಾನೆ ಯೋಚನೆ ಮಾಡಿ ಅಷ್ಟು ಸಮೀಪದಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಗಂಡ ಇರೋದಕ್ಕೆ ಶಕ್ಯವೇ ಅಪ್ಪ ಇದು ಒಂದು ಗುಣ ಸಾಲದೆ ಈ ಆತ್ಮ ನರಕಕ್ಕೆ ಹೋಗಲಿ ವೈಕುಂಠಕ್ಕೆ ಹೋಗಲಿ ಎಲ್ಲಿಯೇ ಹೋಗಲಿ ಎಡೆಬಿಡದೆ ಆತ್ಮನ ಜೊತೆಯಲ್ಲಿರುವವನೊಬ್ಬ ಸಂಗಾತಿ ದೇವಿವಾದ ಮೂರ್ತಿ ಉತ್ತಮ ಯಾರು ತೀರ್ಕೊಂಡ್ರೆ ಹೆಂಡತಿ ಮನೆ ಬಾಗಿಲ ಟಾಟಾ ಬೈ ಬೈ ಮಾಡ್ತಾಳೆ ಹೆಂಡತಿ ತೀರ್ಕೊಂಡ್ರೆ ಅವನು ಇನ್ನೊಂದು ಮದುವೆನೇ ಮಾಡ್ಕೊಳ್ತಾನೆ ಎಷ್ಟು ಸಲ ವಿಚ್ಛೇದವಾಗ್ತೀವಿ ಎಷ್ಟು ಸಲ ಮದುವೆ ಆಗುತ್ತೀಯೋ ನಮಗೆ ಗೊತ್ತಿಲ್ಲ ಜೊತೆಯಲ್ಲಿ ಯಾರು ಬರೋದಿಲ್ಲ ಉಳ್ಳುವಾರುಳ್ಳತ್ತೆ ಉಳನ್ ಕಂಡಾಯ್ ಯಾರಯ್ಯ ಅವನು ಉತ್ತಮ ಅಂತ ಹೇಳಿಬಿಟ್ರಲ್ಲ ವೆಳ್ಳತ್ತೆನುಳ್ಳಾನಂ ಕ್ಷೀರ ಸಮುದ್ರದಿದ್ದಾನೆ ವೆಂಗಳತ್ತೆ ಮೇಯಾನಂ ಅವನೇ ತಿರುವೆಂಕಟ ಉಳ್ಳತ್ತೆನುಳ್ಳಾನ್ ಎಂದ್ರೋ ವಿಕ್ರಮ್ಯಯೇನ ವಿಜಿತಾನಿ ಜಗಂತಿ ಭೂಮ್ನ ವಿಶ್ವಸ್ಯಯಂ ಪರಮ ಕಾರಣ ಮಾಮನಂತಿ ವಿಶ್ರಾಣಯನ್ ಪ್ರಣಯಿನ ವಿವಿಧಾನ್ ಪುಮರ್ಥಾನ್ ಗೋಪ್ತಾ ಆಸಮೇ ಭವತು ಗೋಪಪುರಾಧಿರಾಜ ಎಷ್ಟು ಹೇಳಬೇಕು ತಮಗೆ ಕಳಲ್ ತಲ ನೆಲ ಮುಳದಾಯಿತು ತಿರುವಿರುತ್ತದಲ್ಲಿ ನಮ್ಮ ಆಳ್ವಾರರು ಕಳಲ್ ತಲ ಮೊನ್ರೆ ನಿಲ ಮುಳುದಾಯಿತು ಶಾರ್ಟೇಜ್ ಬರಲಿಲ್ಲ ಒಂದು ಪಾದ ಭೂಮಿ ಮೇಲಿಟ್ಟಾಗ ಈ ಎರಡು ಅಡಿ ಆಚೆಗೆ ಹೋಯ್ತಲ್ಲ ಜಾಗ ಅದಕ್ಕೆ ಪಾದವನ್ನು ಚಲಿಸೋಣ ಅಂತ ಅವಕಾಶವಿಲ್ಲದಂತೆ ಕರೆಕ್ಟಾಗಿ ಇಟ್ಟಿದ್ದಾನೆ ಪಾದವನ್ನು ಹೇಳಿಬಿಡಲೆ ಬರೋಬ್ಬರಿ ಇಟ್ಟಿದ್ದಾನೆ ಧಾರವಾಡದ ಭಾಷೆಯಲ್ಲಿ ಈ ಭೂಮಿ ಸಹಿಸಿಗೆ ಕರೆಕ್ಟಾಗಿ ಪಾದ ಮಾಡಿದ್ದಾನೆ ಕಳಲ್ ತಲಮೊನ್ರೆ ನಿಲಮುಳದಾಯಿತು ஒரு ಕಳಲ್ ಪೋಯ್ ನೀಳ್ ತರವೆಲ್ಲ ವಿಶುಂಭಂ ಅಪ್ಪ ಏನು ಹೇಳಿದರು ಇನ್ನೊಂದು ಪಾದ ಮೇಲಕ್ಕೆ ನೀಡಿದ್ನಲ್ಲ ಮೇಲ್ ಲೋಕಕ್ಕೆ ಉಪಕಾರವಾಯಿತು ನಮಗೇನಾಯಿತು ಅಂದರೆ ನೀಳಲ್ ಥರ ನೆರಳು ಕೊಡ್ತಾ ಇದೆಯಂತೆ ಆ ಪಾದ ಮೇಲೆ ಹೋಗಿ ಛತ್ರಿ ಅಂತ ಬೀರಿದ ಆ ಪಾದ ದೇವಲೋಕದವರಿಗೆ ಮಾತ್ರ ಉಪಕಾರ ಮಾಡಿದೆ ನಮಗೂ ಅದು ರಕ್ಷೆಯನ್ನು ಕೊಡ್ತಾ ಇದೆ ನೆರಳಿನಂತೆ ಇದೆ ನಿರೈಂದದು ನೀಂಡ ಬಂಡತ್ತೆ ಉಳರಲರ್ ಜ್ಞಾನ ಚುಡರ್ ವಿಳಕಾಯ್ ಅದು ಜ್ಯೋತಿರ್ಮಯವಾದ ಪಾದ ಕೆಳಗಿಂದ ನೋಡಿದ್ರೆ ರಾತ್ರಿ ಹೊತ್ತು ಕೂಡ ಬೆಳಕು ಹಚ್ಚಿಟ್ಟಂತೆ ಕಾಣ್ತಾ ಇದೆ ಉಯಂದು ಓರೆಯಲ್ಲ ಅಳರರ ತಾಮರೈ ಕಣ್ಣನ್ ಎನ್ನೋ ಎಂಗಳಕ್ಕೆನ್ರದೆ ಹೀಗೆ ಭೂಮಿಯನ್ನಳೆಯುವುದುಂಟೆ ಎಂಬುದಾಗಿ ಸ್ವಾಮಿ ಭೂಮಿಯನ್ನಳೆದ ವೈಭವ ವಾಮನಾವತಾರದ್ದು ಇಲ್ಲಿಗೂ ಇರುವ ಉಪಯೋಗ ಇಂದಿಗೂ ವಾಮನ ಪಾದ ಸ್ಪರ್ಶದಿಂದ ಉಂಟಾದ ಗಂಗಾ ತೀರ್ಥ ಇದೆಯಲ್ಲ ಎಲ್ಲ ಜಾತಿಯವರು ಯಾರೇ ಆಗಲಿ ಗಂಗಾ ಯಾತ್ರೆ ಮಾಡಿಕೊಂಡು ಬಂದವರು ಏನು ಮಾಡ್ತಾರೆ ಅಂದರೆ ಒಂದು ಗಂಗೆ ಚೊಂಬು ತಂದು ಅಲ್ಲಿ ಹೋಗದೇ ಇದ್ದವರಿಗೆ ದಾನವನ್ನಾಗಿ ಕೊಡ್ತಾರೆ ಪರೀಕ್ಷೆ ಮಾಡಿ ನೋಡಿದ್ದಾರೆ ವರ್ಷಗಟ್ಟಲೆ ಸೀಲ್ ಮಾಡಿ ಇಟ್ಟರೆ ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮುಚ್ಚಳ ಇಟ್ಟರೆ ಆ ನೀರಲ್ಲಿ ಹುಳ ಬರೋದಿಲ್ಲ ಪುಟ್ಟೆ ಬರೋದಿಲ್ಲ ಅದು ಪಶ್ಚಿಮದವರು ನಂಬಲಿಲ್ಲ ಇದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದ್ದಾರೆ ಗಂಗಾ ತೀರ್ಥಕ್ಕಿರುವಂತಹ ಪರಿಶುದ್ಧಿ ಬೇರೆ ತೀರ್ಥಗಳು ಎರಡು ದಿವಸ ಮೂರು ದಿವಸ ಇಟ್ಟರೆ ಅದು ಅಶುದ್ಧವಾಗುತ್ತೆ ಹೊಳ ಹೋಗ್ಬಿಟ್ಟೆ ಬರುತ್ತೆ ಮೈಕ್ರೋಬ್ಸ್ ಬರ್ತವೆ ಬಲಿಯನ್ನು ಕೇಳಿದ ಭಗವಂತ ನಿನ್ನ ಮನಸ್ಸಿಗೆ ಬೇಜಾರಾಯಿತೆ ಏನು ರಾಜ್ಯ ಕಿತ್ಕೊಂಡು ವಾಪಸ್ ಕಳಿಸ್ಬಿಟ್ನಲ್ಲ ಡಿಸಾಲ್ವ್ ಆಗಿಬಿಡ್ತಲ್ಲ ಅಸೆಂಬ್ಲಿ ನನಗೇನಾದ್ರು ಮನಸ್ಸಿಗೆ ಬೇಜಾಯಿತೆ ಪ್ರಹ್ಲಾದ ಇದ್ದ ಅಲ್ಲೇ ತಾತ ಏನೋ ಪ್ರಹ್ಲಾದ ಭೂಮಿಯೆಲ್ಲ ನಿನಗೆ ಕೊಟ್ಟನಪ್ಪ ನಿಮ್ಮಪ್ಪನ ಸಂಹಾರ ಆಯಿತು ನಿನಗಾದರೂ ಬೇಜಾರ ಏನಾಯಿತೋ ಮೊಮ್ಮಗನಿಗೆ ಇದ್ದ ರಾಜ್ಯ ಹೋಯಿತು ಅಂತ ಬೇಜಾರಾನಾಯಿತು ಏಷಮೇ ಪ್ರಾಪಿತ ಸ್ಥಾನಂ ದುಷ್ಪಾಪಂ ಅಮರೈರಪಿ ಸಾವರ್ಣೇಹೇ ಅಂತರಸ್ಯಾಯಾಮ್ ಭವಿತೇಂದ್ರೋ ಮದಾಶ್ರಯ ಭಗವಂತ ಹೇಳಿದ ಬಲಿ ನೀನಾಗಲಿ ನನ್ನ ಪತ್ನಿ ಆಗಲಿ ಕಣ್ಣೀರು ಹಾಕಬಾರ್ದು ಅವ್ರು ಹಾಕ್ತಾನೂ ಇಲ್ಲ ಕೊಟ್ಟವು ನೀನೇ ಕಿತ್ಕೊಂಡೆ ಅಂತ ಇಷ್ಟೇ ಹೇಳಿದ್ಲು ಅವಳು ಬಲಿ ಹೆಂಡತಿ ಆದರೆ ಭಗವಂತ ಹೇಳಿದ ಪೆದ್ದೆ ಹಾಗಲ್ಲ ಏಷಮೇ ಪ್ರಾಪಿತ ಸ್ಥಾನಂ ದುಷ್ಪ್ರಾಪಂ ಅಮರೈರಪಿ ದೇವತೆಗಳಿಗೂ ಸಿಕ್ಕದೇ ಎದ್ದು ಪದವಿ ಕೊಟ್ಟಿದ್ದೇನೆ ಸುತಲದಲ್ಲಿದ್ದೀಯೇ ಅದು ನಿನ್ನ ಮನೆ ಬಾಗಿಲು ನಾನೇ ಕಾಯ್ತೇನೆ ಅಂದಮೇಲೆ ಅದು ನನ್ನದೇ ಮನೆ ಅದು ನನ್ನದೇ ಮನೆ ನನ್ನ ಮನೆಯಲ್ಲಿ ನಿನ್ನ ಜಾಗ ಕೊಟ್ಟಿದ್ದೇನೆ ಸ ಅವರಣೇ ಅಯಂ ಭವಿತೇಂದ್ರೋ ಮದಾಶ್ರಯ ಸಾವರ್ಣ ಮನ್ವಂತರದ ನಂತರ ನೀನೇ ಮತ್ತೆ ಮನುವಾಗ್ತೀಯೇ ನೀನೇ ಬಲೀಂದ್ರ ರೂಪದಲ್ಲಿ ಬರ್ತೀಯೇ ತಾವತ್ಸುತಲ ಮಧ್ಯಸ್ಥಂ ವಿಶ್ವಕರ್ಮ ವಿನಿರ್ಮಿತಂ ಸುತಲ ಅಂತ ಹೇಳ್ತಾರೆ ಗಯಾನ ಪೆರು ಚಿಲಿ ಪ್ರಾಂತ ಇದೆ ನೋಡಿ ಸೌತ್ ಅಮೆರಿಕಾ ಅದಕ್ಕೆ ಸುತಲವೆಂಬುದಾಗಿ ಹೆಸರು ತಾವತ್ ಸುತಲ ಮಧ್ಯಸ್ಥಂ ವಿಶ್ವಕರ್ಮ ವಿನಿರ್ಮಿತಂ ವಿಶ್ವಕರ್ಮ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದ ನಮ್ಮ ಭರತಖಂಡದ ದೇವಸ್ಥಾನಗಳಿಗಿಂತ ಅದ್ಭುತವಾದ ಗೋಪುರಗಳು ಪ್ರಾಕಾರಗಳು ಅಲ್ಲವೋ ಬಲಿ ನಿನ್ನ ರಾಜ್ಯದಲ್ಲಿ ಎನ್ನಾಧಯೋ ವ್ಯಾಧಯಶ್ಚ ಕ್ಲಮಃ ತಂದ್ರ ಪರಾಭವ ಆದಿವ್ಯಾಧಿಗಳ ಕಾಟ ಇಲ್ಲ ನೋಡಿ ಅದೇ ಚೆನ್ನಾಗಿದೆ ಅದಕ್ಕೆ ಎಲ್ಲ ಹೋಗಿ ನೋಡಬೇಕಾದ್ರೆ ಉಪನ್ಯಾಸ ಮುಗಿದು ಕೂಡಲೇ ವ್ಯಾಧಿಯಿಂದ ಶರೀರಕ್ಕೆ ಬರೋದು ಆದಿಯಿಂದ ಜನ್ಮಾಂತರದಿಂದ ಆತ್ಮ ಕಂಟಿಕೊಂಡು ಬರುವ ರೋಗ ಕ್ಲಮಃ ಅಂದ್ರೆ ಆಯಾಸ ತಂದ್ರ ಸೋಮಾರಿತನ ಪರಾಭವ ಸೋಲುವುದು ನಾ ಉಪಸರ್ಗ ಬೇರೆ ಕಡೆಯಿಂದ ಬರುವ ತೊಂದರೆಗಳು ನಿಮಸತಾಂ ಸಂಭವಂತಿ ಮಮೇಕ್ಷ ನನ್ನನ್ನು ನೋಡ್ತಾ ಈ ಸುತಲದಲ್ಲಿ ನಿನ್ನ ರಾಜ್ಯದಲ್ಲಿ ಭಿಕ್ಷೆ ಯಾರು ಎತ್ತದೇ ಇರಲಿ ನಿನ್ನ ರಾಜ್ಯದಲ್ಲಿ ಯಾರಿಗೂ ಕೇಳು ಬರದೇ ಇರಲಿ ಸೋಮಾರಿತನ ಬರದೇ ಇರಲಿ ಭಕ್ತಿ ತುಂಬಿರಲಿ ಹೌದು ನಿಮ್ಮ ಮಕ್ಕಳು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದರೆ ಏನು ಕೆಟ್ಟ ಹೋಯಿತು ಅಂತ ಕೇಳಿದೆ ನಾನು ಇಲ್ಲಿ ಯಾಕೆ ಒದ್ದಾಡ್ತೀರಿ ಸ್ವಾಮಿ ಈ ರಾಜ್ಯದಲ್ಲಿ ಎರಡು ದಿವಸ ಒಂದು ಸರ್ಕಾರ ಮಾಡೋದಿಲ್ಲ ಇವರು ನಿಮ್ಮ ಹುಡುಗರಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶವಿಲ್ಲ ಹೋಗ್ತೀನಿ ಅಂತ ಬುದ್ಧಿವಂತರಲ್ಲಿ ಹೋಗಿ ಕಳಿಸ್ಬಿಡಿ ದಯವಿಟ್ಟು ಒಂದು ಅವ್ರ ಜೊತೆಗೆ ಒಂದು ಸಾಲಿಗ್ರಾಮ ಕೊಟ್ಟು ಕಳಿಸಿ ಅವರಿರೋ ಜಾಗದಲ್ಲಿ ಹತ್ತು ಜನ ಇಪ್ಪತ್ತು ಜನ ಸೇರಿಸ್ಕೊಂಡು ದೇವಸ್ಥಾನ ಕಟ್ಟಲಿ ಭರತ ಖಂಡಕ್ಕೆ ಮೇಲ್ಪಟ್ಟಂತೆ ವೈಭವದಿಂದ ಅಲ್ಲಿ ಹುಡುಗರು ಪಶ್ಚಿಮಕ್ಕೆ ಹೋಗಿ ಬಂದವರು ಹೇಳ್ತಾರೆ ಇಲ್ಲೇನು ನೋಡ್ತೀರಿ ವೈಭವ ಅಲ್ಲಿ ನೋಡಿ ಪಿತೃಶ್ರಾದ್ದ ಮಾತೃಶ್ರಾದ್ದ ಮಾಡೋಕ್ಕಿಲ್ಲ ಅವಕಾಶವಿಲ್ಲದೆ ಇದ್ದರು ಅಲ್ಲಿ ಮಾಡಬಹುದು ಸಂಕಲ್ಪ ಹೇಗೆ ಮಾಡ್ತೀರಿ ಪಂಚಾಂಗದವರು ಒಂಟೆಗೋಪಲ್ನವರು ಅಲ್ಲಿ ಸಂಕಲ್ಪ ಮಾಡುವ ವಿಧಿಯನ್ನು ಮುದ್ರಿಸಿದ್ದಾರೆ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ತದೆ ತ್ವಚ್ಛಾಸನಾತಿಗಾನ್ ದೈತ್ಯಾನ್ ಚಕ್ರಮ್ಮೇ ಸೂದಯಿಷ್ಯತಿ ಬಲಿ ನಿನ್ನ ಮನೆ ಬಾಗಿಲಲ್ಲಿ ನಾನು ನನ್ನ ಚಕ್ರವನ್ನು ಇಟ್ಟಿದ್ದೇನಪ್ಪ ಚಕ್ರ ಇಡಬೇಕಾದ್ರೆ ವಿಷ್ಣು ಬಗ್ಗಬೇಕು ಬಲಿ ಚಕ್ರವರ್ತಿಯ ಮನೆ ಹೆಬ್ಬಾಗಲಲ್ಲಿ ಬಗ್ಗಿದ್ದಾನೆ ಸ್ವಾಮಿ ಚಕ್ರ ಇಟ್ಟಿದ್ದಾನೆ ನಿನ್ನ ಅಪ್ಪಣೆಯನ್ನು ಯಾರು ಮೀರ್ತಾರೆಯೋ ಅವ್ರನ್ನ ಈ ಚಕ್ರ ಸಂಹರಿಸುತ್ತೆ ಯೋಚನೆ ಮಾಡಬೇಡ ಅಂತ ಅನುಗ್ರಹ ಮಾಡಿದ ದೇವಿ ಅವತಾರ ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರ ವಸುಧಃ ವಸು ನೈಕರೂಪ ಬೃಹದ್ರೂಪ ಶಪಿವಿಷ್ಟ ಪ್ರಕಾಶನ ನೂರ ಅರವತ್ತಾರರಿಂದ ಎರಡುನೂರ ಅರವತ್ತಾರರಿಂದ ಎರಡುನೂರ ಎಪ್ಪತ್ತೈದನೇ ಶ್ರೀರಾಮ ತನಕ ಭೂಪೇಂದ್ರ ವಾಮನ ಪ್ರಾಂಶು ಅಮೋಘ ಶುಚಿ ಊರ್ಜಿತ ಅತೀಂದ್ರ ಸಂಗ್ರಹ ಸರ್ಗ ಧೃತಾತ್ಮ ನಿಯಮವಯಮಃ ವೇದ್ಯ ವೈದ್ಯ ಸದಾ ಯೋಗಿ ವೀರ ಮಾಧವೋ ಮಧು ಇದು ಒಂದು ಹದಿನೇಳು ಶ್ರೀನಾಮ ಇದೆಲ್ಲ ಅವತಾರಕ್ಕೆ ಸಂಬಂಧಪಟ್ಟದ್ದು ಮುಂದಕ್ಕೆ ಹೋಗೋಣ ಆದ್ದರಿಂದ ವಾಮನಾವತಾರದಲ್ಲಿಯೂ ಸ್ವಾಮಿ ಮಾಡಿದ ದೊಡ್ಡ ಉಪಕಾರ ಅಂದರೆ ಇವತ್ತಿಗೆ ಪಾದ ತೊಳೆದ ತೀರ್ಥವನ್ನು ಬಿಟ್ಟು ಹೋದ ಆದ್ದರಿಂದ ವಾಮನಾವತಾರವನ್ನು ನೆನೆಸಬೇಕು ವೆಂಕಟೇಶ್ವರನ ದಯೆ ಅವನನ್ನು ಹಾಗೆ ದೂಡಿತು ಪಾದ ನೀಡೋದು ನೀಡ್ತೀರಿ ಈ ಲೋಕಕ್ಕೆ ಮುಂದೆ ಬರೋರಿಗೆ ಏನಾದ್ರು ಉಪಕಾರ ಮಾಡಿರಿ ದಯಾದೇವಿ ಹೇಳಿದಳು ನಾ ಶೈಲ ನಾನೇನು ಮಾಡಲಿ ಪಾದ ನೀಡ್ತೇನೆ ನಾನು ಅಂತ ಬ್ರಹ್ಮನ ತಲೆಯಲ್ಲಿ ಹಾಕಿದ್ಲು ದಯಾದೇವಿ ಡಾ ಉಂಗ ಅಪ್ಪ ತಿರುವಡಿ ಬರೋದ್ರ ಮೇಲೆ ನಿಮ್ಮ ಅಪ್ಪನ ಪಾದ ಬರುತ್ತೆ ತೊಳೆದು ಬಿಡು ಅಂತ ಹೇಳಲಾಗಿ ಪಾದವನ್ನು ತೊಳೆದ್ರಿಂದ ದಯಾದೇವಿ ಅನುಗ್ರಹದಿಂದ ವಾಮನಾವತಾರದ ಅವಶೇಷವಾಗಿ ಪ್ರಸಾದ ರೂಪದಲ್ಲಿ ಗಂಗಾ ತೀರ್ಥ ನಿಮಗೆ ಇವತ್ತು ದೊರೆಯುತ್ತಾ ಇದೆ ಪರಶುರಾಮ ಅವತಾರಕ್ಕೆ ಹೋಗೋಣ ಪರಶ್ವತ ತಪೋಧನ ಪ್ರಥನ ಸತ್ಕೃತೂಪಾಕೃತ ಕ್ಷಿತೀಶ್ವರ ಪಶುಕ್ಷರ ಕ್ಷತ ಜಕುಂಕುಮ ಸ್ಥಾಪಕೈ ವೃಷಾಚಲ ದಯಾಲು ನಾನನು ವಿಹರ್ತು ಮಾಲಿಪ್ಯಥ ನಿಧಾಯ ಹೃದಯೇ ದಯೇ ನಿಹತ ರಕ್ಷಿತಾನಾಂ ಹಿತಂ ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ತರ್ಕವನ್ನು ಮಾಡ್ತಾರೆ ಪರಶ್ವತ ತಪೋಧನ ಪ್ರಥನ ಸತ್ಕತೂಪಾಕೃತ ತಪೋಧನರು ಅಂದ್ರೆ ಮಹರ್ಷಿ ಪರಶ್ವತ ತಪೋಧನ ಜಮದಗ್ನಿ ಮಹರ್ಷಿಗಳ ಪುತ್ರನಾಗಿ ನಾಲ್ಕನೇ ಮಗನಾಗಿ ರಾಮನೆಂಬ ಹೆಸರಿನಿಂದ ಭಗವಂತ ಅವತಾರವನ್ನು ಮಾಡಿದ ಅದೆಲ್ಲ ದೊಡ್ಡ ಕಥೆ ಪೂರ್ತಿ ಹೇಳೋದಿಲ್ಲ ಸತ್ಕತೋಪಾಕೃತ ಕ್ಷಿತೇಶ್ವರ ಒಂದು ಯಾಗ ಮಾಡಿದರು ಜಮದಗ್ನಿ ಮಹರ್ಷಿಗಳು ಅವರಲ್ಲೊಂದು ದಿವ್ಯವಾದ ಕಾಮಧೇನುವಿತ್ತು ಬಂದವರಿಗೆಲ್ಲ ಆತಿಥ್ಯ ಮಾಡ್ತಾ ಇದ್ರು ಆಶ್ರಮದಲ್ಲಿ ಬ್ರಾಹ್ಮಣರಲ್ಲಿ ದೊಡ್ಡ ದೊಡ್ಡ ಕುಲಪತಿಗಳು ಋಷಿಪತಿಗಳಿಗೆ ಡೊನೇಷನ್ ಆಗಲೂ ಕೊಡ್ತಿದ್ರು ಈಗಲೂ ಕೊಡ್ತಾರೆ ಎಲ್ಲಿ ಬ್ರಿಟನ್ನಿನಲ್ಲಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಲಂಡನ್ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರದಿಂದ ಇವತ್ತಿಗೂ ಒಂದು ಪೈಸಾ ಡೊನೇಷನ್ ತಗೊಳ್ಳೋದಿಲ್ಲ ಕೊಕ್ಕೆ ಹಾಕ್ತಾರೆ ಎಂಬುದಾಗಿ ಸಾರ್ವತ್ರಿಕವಾಗಿ ಯಾರು ದೇಣಿಗೆ ಅಲ್ಲಿ ಓದ್ದವರು ಮಾಡಿದವರು ಐಶ್ವರ್ಯವಂತರು ಕೊಟ್ಟರೆ ಇಟ್ಕೊಳ್ತಾರೆ but they don't entertain government interference ನಾನ್ ಚಾನ್ಸ್ ಇಲ್ಲ ಹಾರ್ವರ್ಡಲ್ಲಿಯೂ ಹಾಗೆಯೇ ಏಲ್ ಯೂನಿವರ್ಸಿಟಿಯಲ್ಲಿ ಹಾಗೆ ಇವರಿಗೆ ಕಾಮಧೇನು ಕೊಟ್ಟಿದ್ದ ಭಗವಂತ ಸಾವಿರ ಜನ ಬಂದರೂ ಬೇರೆ ಕಡೆಯಿಂದ ಅಧ್ಯಯನ ಮಾಡಬೇಕು ಅಂತ ಶಿಷ್ಯರು ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ಅಕಾಮಿಡೇಷನ್ ಇಲ್ಲ ನಿಮಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಮಲಗೋಕ್ಕೆ ಜಾಗ ಇಲ್ಲ ಇಲ್ಲಿ ಮೇಸ್ಟ್ಗಳ ಸಂಖ್ಯೆ ಕಡಿಮೆ ನಿಮಗೆ ಜಾಗ ಇಲ್ಲ ರೂಮ್ ಇಲ್ಲ ಮತ್ತೊಂದಿಲ್ಲ ಏನು ಇಪ್ಪತ್ತೆಂಟು ಗೋಳು ಹೇಳಿದೆ ಬಂದವರಿಗೆ ವಿದ್ಯಾದಾನ ಮಾಡಿಸ್ತಕ್ಕಂಥ ಒಂದು ದೊಡ್ಡ ವಿಶ್ವವಿದ್ಯಾಲಯ ಜಮದಗ್ನಿ ಮಹರ್ಷಿಗಳು ನಡೆಸ್ತಾ ಇದ್ದಾರೆ ಸಪ್ತರ್ಷಿಗಳಲ್ಲಿ ಒಬ್ಬರು ಅವರು ಜಮದಗ್ನಿ ಬರೀ ಅಗ್ನಿ ಸದಾ ಪ್ರಜ್ವಲಿಸುವ ಅಗ್ನಿ ಅದು ಕಿಡಿಕಿಡಿಯಾಗ್ತಾ ಇದ್ರು ಅವರ ಮುಖವೇ ಅಗ್ನಿ ಅಂತ ಕಾಣಿಸ್ತಾ ಇತ್ತು ಅವರಿಗೆ ನಾಲ್ಕನೇ ಮಗ ಈ ಪರಶುರಾಮರು ಪರಶು ಅದಕ್ಕೆ ಹೆಸರಾಯಿತು ಅಂದರೆ ಸರ್ವದ ಒಂದು ಕೊಡಲಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಿರ್ತಾ ಇದ್ರು ಕೈಯಲ್ಲಿ ಬಿಲ್ಲು ಇರ್ತಾ ಇತ್ತು ಆಯುಧ ಪ್ರಿಯರು ವಿಶ್ವಾಮಿತ್ರರು ಇವರು ಚರು ವ್ಯತ್ಯಾಸದಿಂದ ಅವರಲ್ಲಿ ಬ್ರಾಹ್ಮಣ ಅಂಶ ಇವರಲ್ಲಿ ಕ್ಷತ್ರಿಯಾಂಶ ಹಾಗೆ ಬಂತು ಅನ್ನೋ ಕಥೆ ಮಹಾಭಾರತಾದಿಗಳಲ್ಲಿ ಪ್ರಸಿದ್ಧ ಅದನ್ನು ನಾನು ಹೇಳೋದಿಲ್ಲ ಭಗವಂತ ತನ್ನ ಮಾಯೆಯಿಂದ ಬ್ರಾಹ್ಮಣನಾಗಿ ಹುಟ್ಟಿಯು ಕ್ಷತ್ರ ಪ್ರಧಾನವಾಗಿ ಅವತಾರ ಮಾಡಿದ್ದಾನೆ ಒಂದು ದಿವಸ ಕಾರ್ತವೀರ್ಯ ದೊರೆ ಅಲ್ಲಿಗೆ ದಯಮಾಡಿಸಿದ ಕಾರ್ತವೀರ್ಯ ಅಂದರೆ ಯಾರು ಸೋಮವಂಶ ಸಹಸ್ರಾರ್ಜುನ ಸಾವಿರ ಭುಜ ಅವನಿಗೆ ಅವನು ದತ್ತಾತ್ರೇಯನ್ನು ಉಪಾಸನೆ ಮಾಡಿ ಸುದರ್ಶನ ಸ್ವಾಮಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಒಂದು ಸಾವಿರ ತೋಳುಗಳನ್ನು ಸಂಪಾದನೆ ಮಾಡಿದ್ದ ತಲೆ ಮಾತ್ರ ಒಂದೇ ಇತ್ತು ತೋಳಿನ ಭಾರ ಹೆಚ್ಚಾಯಿತು ಅವನಿಗೆ ಎರಡು ತೋಳಲ್ಲೇ ಮಾಡಬಾರ್ದು ಕೆಲಸ ಮಾಡ್ತಾರೆ ತೋಳು ಸಾವಿರವಾದರೆ ಏನು ಗತಿ ತೋಳು ತೀಟೆ ಅಂತ ಹೇಳ್ತಾರಲ್ಲ ಒಳ್ಳೆ ಧರ್ಮಿಷ್ಠನೇ ಪಾಪ ಅವನು ಅವನಿಗೆ ಯಾವತ್ತೋ ಒಂದು ದಿವಸ ಈ ಆಶ್ರಮಕ್ಕೆ ಬಂದ ಬೇಟೆ ಆಡ್ತಿದ್ದವನಿಗೆ ದೊಡ್ಡ ಸೈನ್ಯ ರಾಜರ ಪರಿವಾರ ಯಾರಿದ್ದೀರಿ ಇಲ್ಲಿ ಅಂತ ಅಲ್ಲಿ ಪಕ್ಕದಲ್ಲಿ ಕೇಳಿದ ಇಲ್ಲಿ ಆಶ್ರಮ ಇದೆ ಹೋಗಿ ಅಂದರು ಬಾಯಾರ್ತೆ ಸ್ವಲ್ಪ ನೀರು ಕೊಡಿಯಿಂದ ಜಮದಗ್ನಿಗಳು ಹಣ್ಣು ಮುದುಕರು ಮಗ ಪರಶುರಾಮ ಕಾಡಿಗೆ ಹೋಗಿದ್ದರು ಸಮಿತ್ತು ತುಳಸಿ ತೊಗೊಂಬರೋದಕ್ಕೆ ಉಳಿದವರೆಲ್ಲ ಅಲ್ಲಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಪಶುಸಂಗೋಪನೆ ಈ ಕುದುರೆ ಹತ್ತುವುದು ಆನೆ ಹತ್ತುವುದು ವಿದ್ಯೆ ಕ್ಷತ್ರವಿದ್ಯೆ ಹೇಳಿಕೊಡುವುದು ಕಲಿಯುವುದು ಕಲಿಸುವುದು ಎಲ್ಲ ಎಲ್ಲ ವರ್ಣದವರು ಬೇಕಾದ ವಿದ್ಯೆ ಕೊಡ್ತಾ ಇದ್ದಂಥ ಜಾಗ ಇವನು ನೋಡಿದ ಯಾರೋ ಹೋಗಿ ಹೇಳಿದರು ಗುರುಗಳೇ ದೊರೆ ಬಂದಾಗಿದೆ ಚಕ್ರವರ್ತಿ ಕಾರ್ತವೀರ್ಯ ಅರ್ಜುನ ಅನೇಕ ಯಾಗಗಳನ್ನು ಮಾಡಿದವನು ಚಂದ್ರವಂಶದ ದೊರೆ ಕರಿಯಪ್ಪ ಅವಳಿಗೆ ಅಂದರು ಬಂದ ನಮಸ್ಕಾರ ಮಾಡಿದ ಇನ್ನು ನೀರು ಬೇಕು ಹೊಟ್ಟೆ ಹೊರಟು ಒಬ್ಬ ಚಕ್ರವರ್ತಿ ಒಂದು ಆಶ್ರಮಕ್ಕೆ ಕುಲಪತಿ ಆಶ್ರಮಕ್ಕೆ ಬಂದರೆ ಬರೀ ನೀರು ಕೊಟ್ಟು ಕಳಿಸುವುದೇ ಅವಮಾನದ ಮಾತಿದು ಕರಿ ನಿಮ್ಮ ಸೈನ್ಯ ಎಲ್ಲ ಇವತ್ತು ಇಲ್ಲಿ ಆತಿಥ್ಯ ಮಾಡ್ತೇನೆ ಅಂದರೆ ಬೇಡ ಬೇಡ ನಿಮ್ಗೆ ಯಾಕೆ ತೊಂದರೆ ಇಲ್ಲಪ್ಪ ಕರ್ಕೊಂಬ ಎಲ್ಲರಿಗೂ ಆತಿಥ್ಯ ಮಾಡ್ತೇನೆ ಹೇಗೆ ಮಾಡ್ತೀರಿ ನಿನಗೆ ಯಾಕೆ ಹೋದು ಅಂದರು ಆತಿಥ್ಯ ಮಾಡೋದು ನನಗೆ ಕರ್ತವ್ಯ ಎಲ್ಲರನ್ನ ಕರಿ ದೊಡ್ಡ ಸೈನ್ಯ ಬಂತು ಇವರು ಕಾಮಧೇನುವನ್ನು ಪ್ರಾರ್ಥನೆ ಮಾಡಿದರು ಅಷ್ಟು ಜನಕ್ಕೆ ಅವರು ಬಯಸುವಂತಹ ರೀತಿಯ ಷಡ್ ವಿಧವಾದ ಲೇಹ್ಯ ಚೋಷ್ಯ ಭಕ್ಷ್ಯ ಭೋಜ್ಯ ಮೊದಲಾದ ಪದಾರ್ಥಗಳು ನಾನಾ ವಿಧವಾದ ಪಾನೀಯಗಳು ಊಟ ಏನು ಒಬ್ಬರು ಒಂದು ತಪ್ಪು ಹುಡುಕೋ ಹಾಗಿಲ್ಲ ಪರಿಶುದ್ಧವಾದ ಆಹಾರವನ್ನು ಬಡಿಸಿದರು ಊಟ ಆದಮೇಲೆ ವಿಶ್ರಾಂತಿಗೆ ಬೇಕು ಬೇಕಾದ ರೀತಿಯ ಪಲ್ಲಂಗಗಳು ಮಂಚಗಳು ಅದರ ಮೇಲೆ ಹಾಸಿಗೆಗಳು ಅದಕ್ಕೆ ಕರ್ಣ ಸುಖವಾದಂಥ ಹಾಡು ಹಾಡ್ತಕ್ಕಂಥ ಗಂಧರ್ವರು ಕುಣಿತಕ್ಕಂಥ ಅಪ್ಸರೆಯರು ಎಲ್ಲರೂ ಬಂದಿದ್ದಾರೆ ಮಹರ್ಷಿಗೆ ಅಪರೂಪವಾದ ಸೇವೆ ಅವ್ರನ್ನ ತೂಕಡಿಕೆ ತೂಕಡಿಕೆ ಎಲ್ಲ ಇಲ್ಲಿ ಆಶ್ರಮ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಒಬ್ರೊಬ್ಬರು ಮಾತನಾಡಿಕೊಂಡ್ರು ಶುರುವಾಯಿತು ಮಹರ್ಷಿಗೆಲ್ಲಿಂದ ಬಂತು ಇದು ಅವನು ಚಕ್ರವರ್ತಿಗೂ ಆಶ್ಚರ್ಯವಾಯಿತು ಪುಳಿಚಾರ ಬ್ರಾಹ್ಮಣ ನಾವು ತಿಳ್ಕೊಂಡಿದ್ರೆ ಈ ಸಾವಿರಾರು ಜನರಿಗೆ ಆತಿಥ್ಯ ಮಾಡಿದ್ದಾನೆ ಕುದುರೆಗಳಿಗೆ ಆನೆಗಳಿಗೆ ಚತುರಂಗ ಸೈನ್ಯಕ್ಕೆಲ್ಲ ಸೇವೆ ಮಾಡಿದ್ದಾನದವರೇ ಹೋದ ಸಾಯಂಕಾಲ ಸೂರ್ಯಾಸ್ತಮದ ವೇಳೆ ಗುರುಗಳೇ ಒಂದು ಕೇಳ್ತೇನೆ ಇಷ್ಟು ದೊಡ್ಡ ಸೈನ್ಯಕ್ಕೆ ತಾವು ಸೇವೆ ಮಾಡಿದ್ರಲ್ಲ ಇದು ಎಷ್ಟು ವರ್ಷದಿಂದ ಕೂಡಿ ಹಾಕಿದ್ರಿ ಅಕ್ಕಿ ಬೇಳೆ ಪದಾರ್ಥ ಬಾಳೆ ಎಲೆಯಲ್ಲಿಂದ ತಂದ್ರಿ ಹಣ್ಣೆಲ್ಲಿಂದ ತಂದ್ರಿ ಈ ಕುಣಿಯವರು ಎಲ್ಲಿಂದ ಬಂದರು ಭಕ್ಷ್ಯ ಭೋಜ್ಯಗಳು ಎಲ್ಲಿಂದ ಈ ಕಾಂಟ್ರಾಕ್ಟ್ ಕೊಟ್ಟಿದ್ರಿ ನೀವು ಯಾವ ಅಡಿಗೆ ಅವ್ರು ಗೊತ್ತಿಲ್ವಲ್ಲ ಅವ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದವರು ದಶಾವತಾರದಲ್ಲಿ ಇದೆಲ್ಲ ಬರೆದಿದ್ದೀನಿ ನೋಡಿ ಇನ್ನು ನಾಲ್ಕು ಅವತಾರ ಬರೆದು ಕೊಡಿ ಸುಬ್ರಹ್ಮಣ್ಯಂ ನಾಲ್ಕು ಸಾವಿರ ಯಮದಂಡ ತಲೆ ಮೇಲೆ ಇಟ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಬೇಗ ಬರೀರಿ ಬೇಗ ಬರೀರಿ ಬೇಗ ಬರೀರಿ ಇವತ್ತು ಉದಯ ಟಿ ಇವರು ಮೂರು ಪ್ರೋಗ್ರಾಮ್ ಶೂಟ್ ಮಾಡಿಕೊಂಡ್ರು ತುಂಬ ದಣಿದಿದ್ದೀನಿ ಬೆಳಗ್ಗೆ ಬಂದು ಎಂಟು ಗಂಟೆಗೆ ಜಾಂಡ ಹುಳಿಬಿಟ್ಟು ಬರಬೇಕು ಅವರು ಈಶ್ವರ ದೈತೋಟ ಅವರು ನಾನು ಅವ್ರು ನೋಡಿರಲಿಲ್ಲ ನನ್ನ ಪುಸ್ತಕ ಎಲ್ಲ ಓದಿದ್ರಂತೆ ನಾ ಹುಟ್ಟಿದ್ದು ನಮ್ಮ ಪೂರ್ವಜರಿಂದ ಹಿಡಿದು ಇಲ್ಲಿ ತನಕ ನಾನು ಪತ್ರಿಕೆಗೆ ಅಂಕಣ ಬರೆಯೋ ತನಕ ಅದು ಒಂದೂವರೆ ಗಂಟೆ ಕಾಲ ಪ್ರೋಗ್ರಾಮ್ ಕೇಳಿ ಮೊದಲು ಅರ್ಧ ಗಂಟೆ ಇಂಟರ್ವ್ಯೂ ಮಾಡ್ತೇನೆ ಎಂದವರು ಅದು ಒಂದೂವರೆ ಗಂಟೆ ಮಾಡಿ ಈಗ ನಮ್ಮ ಮನೆಗೆ ಬರ್ತಾರಂತೆ ಭಾನುವಾರ ಬಂದು ನಮ್ಮ ಪುಸ್ತಕ ನಾನು ಏನೇನು ಬರೆದಿದ್ದೀನಿ ಎಲ್ಲ ಶೂಟ್ ಮಾಡಿ ತಗೊಂಡೋಗಿ ಅದಾದ ನಂತರ ಮೂರು ಕಂಟಿನ್ಯೂಸ್ ಡೇಸ್ ಅದನ್ನು ಬಿತ್ತರ ಮಾಡ್ತಾರಂತೆ ತಮಗೆ ತಿಳಿಸ್ತೇನೆ ನರಸಿಂಹಾವತಾರದ ಪ್ರವಚನ ಕಾಲದಲ್ಲಿ ಇಷ್ಟು ವಿಷಯ ಅವ್ರು ಕೇಳ್ತಾರೆ ಇಷ್ಟು ವಿಷಯ ಹೇಗೆ ಸಂಗ್ರಹ ಮಾಡಿದ್ರಿ ನೀವು ಯಾವಾಗ ಬರೀತೀರಿ ಯಾವಾಗ ಓದ್ತೀರಿ ಇಷ್ಟೊಂದು ಪದಾರ್ಥ ಹೇಗೆ ಕೂಡಿ ಹಾಕಿದ್ರಿ ಎಲ್ಲರಿಗೂ ಊಟ ಹೇಗೆ ಬಡಿಸಿದ್ರಿ ಆ ಪ್ರಶ್ನೆಯೂ ಒಂದೇ ಈ ಪ್ರಶ್ನೆಯೂ ಒಂದೇ ಅದಕ್ಕೆ ಉದಾಹರಣೆ ತೆಗೆದಿತ್ತು ಅದಕ್ಕೇನು ಹೇಳಬೇಕು ಓದು ಬರಹ ಅನ್ನುವುದಕ್ಕೆ ವೇಳೆ ಅಂತ ನಿಯಮ ಇರುವುದಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಕೈ ಮುಗಿದು ಕೇಳ್ಕೊಳ್ತೇನೆ ಒಂದು ದಿವಸಕ್ಕೆ ಎಂಟು ಗಂಟೆ ಓದ್ತೇನೆ ಹತ್ತು ಗಂಟೆ ಓದ್ತೇನೆ ಹನ್ನೆರಡು ಗಂಟೆ ಓದ್ತೇನೆ ಎಷ್ಟು ತಾಸು ದುಡಿತೇನೆ ಅಂತ ಯಾರು ಪಟ್ಟಿ ಹಾಕ್ಕೊಳ್ತಾರೆ ಅವರು ಬರೀ ಗಡಿಯಾರ ನೋಡ್ತಾ ಇರ್ತಾರೆಯೇ ಹೊರತು ಇವತ್ತು ಎಂಟು ಗಂಟೆ ನಾನು ಬರೀತೇನೆ ಅಂದ್ಕೊಂಡಿದ್ದೆ ಇನ್ನೂ ಒಂದು ಗಂಟೆ ಇದೆಯಲ್ಲಪ್ಪ ಏನು ಮಾಡಲಿ ಆಟ ಆಡುವುದು ಬರೆಯೋದು ಬರೆಯೋದ್ರಲ್ಲಿ ಬರುತ್ತಲ್ಲ ಆಗಲ್ಲ ಕೃಷ್ಣ ಜಯಂತಿ ಸಮೀಪ ಕಾಲದಲ್ಲಿ ಬಂತು ಅವತ್ತು ನನಗೆ ಮೈ ಸರಿ ಇರಲಿಲ್ಲ ಏನೋ ಪೂಜೆ ಮಾಡಿದೆವು ಭಾಗವತ ಓದಿದೆವು ರಾತ್ರಿ ನೈವೇದ್ಯವಾಯಿತು ಪ್ರಸಾದ ಸ್ವೀಕಾರ ಮಾಡಿದ ನಂತರ ಒಂದು ಗಂಟೆ ಮೇಲೆ ನಿದ್ದೆ ಬರಲಿಲ್ಲ ಓ ಕೃಷ್ಣ ನಿನ್ನ ನೆನಪಿನಲ್ಲಿ ಅಂತ ಒಂದು ಲೇಖನ ಬರೆದೆ ರಾತ್ರಿ ಲೇಖನ ನಮ್ಮ ಕರ್ನಾಟಕದ ದುಸ್ಥಿತಿಯಲ್ಲಿ ಶುರುವಾಗಿತ್ತಲ್ಲ ಓ ಕೃಷ್ಣ ನಿನ್ನ ನೆನಪಿನಲ್ಲಿ ಈಗ ಯಾವಾಗ ಎಪ್ಪ ತೂಂಡಲ್ ವರ್ಮೋ ಯಾವಾಗ ತಲೆಗೆ ಹಾಕ್ತಾನೆಯೋ ಅದು ಅರ್ಧರಾತ್ರಿ ಇರ್ಬೋದು ಎರಡು ಗಂಟೆ ಅದಕ್ಕೆ ನಾನು ನನ್ನ ಕುಟುಂಬ ಇಬ್ಬರು ಬಿಟ್ಟು ಮನೆಯಲ್ಲಿ ಯಾರು ಬೇರೆಯವ್ರು ಇರಬಾರ್ದು ಅಂತ ಯಾಕೆ ಹೇಳ್ತೇವೆ ಅಂದರೆ ಅವ್ರಿಗೆ ನಮ್ಮಿಂದ ತೊಂದರೆ ಬೇಡ ನಮಗೆ ಅವ್ರಿಂದ ತೊಂದರೆ ಬೇಡ ಅವ್ರಿಗೆ ನಮ್ಮಿಂದ ತೊಂದರೆ ಬೇಡ ಯಾವಾಗಲೂ ಹೇಳೋದು ಯಾವಾಗಲೂ ಮಲಗೋದು ನಿದ್ದೆ ಬರುತ್ತೆ ನಿದ್ದೆ ಹೋಗುತ್ತೆ ಸ್ಫೂರ್ತಿ ಬರುವುದಿಲ್ಲ ಹಗಲೆಲ್ಲ ಆ ಸ್ಫೂರ್ತಿ ಎನ್ನುವುದು ಕಾಮಧೇನು ನನಗೆ ದೇವರು ಕೊಟ್ಟು ಕಾಮಧೇನು ಚೈತನ್ಯ ತಲೆಯಲ್ಲಿ ಹಾಕ್ತಾರೆ ಇದನ್ನು ಮಾಡು ಇದನ್ನು ಮಾಡು ಇದನ್ನು ಬರಿ ಇದನ್ನು ಬರಿ ಇದನ್ನು ಬರೀ ಅವ್ರು ಹೇಳಿದ್ರು ಜಮದಗ್ನಿಗಳು ದೇವತೆಗಳು ಒಂದು ಕಾಮಧೇನು ಕೊಟ್ಟಿದ್ದಾರಪ್ಪ ಅದರ ಮಹಿಮೆ ನಾ ಕೇಳಿದ್ದನ್ನು ಕೊಡುತ್ತೆ ಅದು ನಾನು ನೋಡ್ಬೋದೇ ಪಾಪಿಗಳಿರುವಲ್ಲಿ ಸುಂದರವಾದ ವಸ್ತುಗಳನ್ನು ತೋರಿಸಬಾರದು ಮೇವಾರದ ದೊರೆ ಚಿತ್ತೂರಿನ ದೊರೆ ಅವನ ಪತ್ನಿ ಪದ್ಮಿನಿ ಅಂತ ಬಹಳ ಸುಂದರಿಯನ್ನು ನೋಡಬೇಕು ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಆಸೆಪಟ್ಟ ಅವಳ ರೂಪ ಶತ್ರುವಾಯಿತು ರಾಜ್ಯಕ್ಕೆ ನೀ ನೋಡ್ಕೂಡ್ದು ಗೆಟೌಟ್ ಅಂದರು ಮುತ್ತಿಗೆ ಹಾಕಿದರೆ ತೆಗೆಯೋದಿಲ್ಲ ಅಂದ ಅವನು ನೋಡಲೇಬೇಕು ಅಂದಾಗ ಕಂಚಿನ ಕನ್ನಡಿ ಅವಳ ಮುಖಕ್ಕೆ ಹಿಡಿದು ಆ ಕನ್ನಡಿಯಲ್ಲಿ ಕಂಡ ಬೊಬ್ಬ ಇನ್ನೊಂದು ಕನ್ನಡಿಯಲ್ಲಿ ಬೀಳುವಂತೆ ಮಾಡಿ ಅದನ್ನು ಇನ್ನೊಂದು ಕನ್ನಡಿಯಲ್ಲಿ ಬೀಳುವಂತೆ ಮಾಡಿ ಕೋಟೆ ಆಚೆಗೆ ನಿಂತಿದ್ದ ಆ ಪಾಪಿಗೆ ಆ ಕನ್ನಡಿಯಲ್ಲಿ ಕಂಚಿನ ಕನ್ನಡಿಯಲ್ಲಿ ನೋಡಿದ ಮೇಲೆ ಇವಳನ್ನು ಕದ್ದೊಯ್ಯಬೇಕು ಅಂತ ದುರ್ಬುದ್ಧಿ ಉಂಟಾಗಿ ಮರೆತು ಬಿಟ್ಟಿದ್ದೀರಿ ಚರಿತ್ರೆ ಗೊತ್ತಿಲ್ಲ ನಿಮಗೆ ಮೇವಾರದ ಮುತ್ತಿಗೆ ಕಥೆ ಓದಬೇಕು ಅಲ್ಲ ಉದೇನು ಖಿಲ್ಜಿ ಮಾಡಿದ ಕೆಲಸ ಇವ್ರನ್ನೆಲ್ಲ ಮರೀತೀರಾ ನಾವು ಜಮದಗ್ನಿ ಪರಶುರಾಮನ ವಂಶದವರು ನಮ್ಮಲ್ಲಿ ಕೂತಿದೆ ಅದು ಭಾರ್ಗವನ ಭಾರ್ಗವರಾಮನ ಅಂಶ ಇರೋದ್ರಿಂದ ಈ ಕ್ಷಾತ್ರದ ಕಡೆ ಒಲವು ಯಾಕೆ ಬರುತ್ತೆ ಅಂದರೆ ಅನ್ಯಾಯ ಕಂಡ್ರೆ ಸಹನೆ ಆಗೋದಿಲ್ಲ ನೀ ಬ್ರಾಹ್ಮಣನೋ ಕ್ಷತ್ರಿಯನೋ ಎರಡೂ ಇದ್ದೇನೆ ನಾನು ಅಗಸ್ತ್ಯ ವಿಶ್ವಾಮಿತ್ರ ಅನ್ಯಾಯವನ್ನು ಸಾಸ್ಕೊಂಡು ಕೂತಿರೋಕೆ ನಾನೇನು ಮಠಾಧಿಪತಿ ಅಲ್ಲ ನನಗೆ ಆಸ್ತಿ ಇಲ್ಲ ಇದು ತಪ್ಪು ಅವ್ರು ಹೇಳಿದ್ರು ಗೊತ್ತಾ ಇಂಟರ್ವ್ಯೂನಲ್ಲಿ ಇಷ್ಟು ಖಂಡು ತುಂಡವಾಗಿ ಹೇಳ್ತೀರಲ್ಲ ಹೌದು ಖಂಡು ತುಂಡವಾಗೇ ಹೇಳುವುದು ಇದು ಇದೇನ್ರಿ ಅಂದರೆ ಇದು ನೋ ಇದು ನೋಡೋದಕ್ಕೆ ಕಟ್ಟಿಗೆ ಹಾಕಿ ಕಾಣುತ್ತೆ ಒಂದು ವೇಳೆ ಹಾವಿದ್ರು ಇರಬಹುದು ಹೀಗೆ ಹೇಳಿದ್ರೆ ಪ್ರಯೋಜನ ಒಂದು ಊರಿಗೆ ಒಬ್ಬ ಹೋದ ಏನಯ್ಯ ನಿನ್ನ ಹೆಸರು ಭದ್ರಯ್ಯ ಅಂದನಂತೆ ಅವನು ಹೀಗೊಂದು ಹೆಸರಿದೇನಯ್ಯ ಭದ್ರಯ್ಯ ಅಂತ ಏನು ಯಾವ ಭದ್ರ ನೀನು ಅಂದ ಅವನ ಹತ್ರ ಬಂದು ಕೇಳ್ತಾ ಈ ಊರಲ್ಲಿ ವೀರಶೈವರು ಹೆಚ್ಚಿದ್ರೆ ನಾ ವೀರಭದ್ರಯ್ಯ ಬ್ರಾಹ್ಮಣರು ಹೆಚ್ಚಿದ್ರೆ ರಾಮಭದ್ರಯ್ಯ ಇದು ಇವತ್ತಿನ ರಾಜಕಾರಣಿಗಳು ಎರಡು ತಲೆ ಏನು ಬೇಕಾದ್ರೆ ಹಾಗೆ ಮಯ ಮಯ ಮಯ ಮಯ ಮಾತಾಡ್ತಾರೆ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಟರ್ವ್ಯೂ ಮಾಡ್ತಾರೆ ನೋಡಿ ಮೂರು ಜನ ನಾಲ್ಕು ಜನ ಪ್ಯಾನಲಲ್ಲಿ ಅವನು ಖಂಡು ತುಂಡುವ ಪ್ರಶ್ನೆ ಕೇಳ್ತಾನೆ ಸರ್ಕಾರ ಬಿ ಜೆ ಪಿ ಕೊಡಬೇಕಾದ್ರೆ ಇದು ಇಂಟರ್ವ್ಯೂನಲ್ಲಿ ಬಂದು ಮಾತು ನಾ ಕೇಳ್ತಿರೋದು ಆ ಟಿ ವಿ ನೈನ್ನಲ್ಲಿ ಅವನು ಕೇಳ್ತಾನೆ ಅವನು ಭರದ್ವಾಜ ರಂಗನಾಥ ಅವ್ರನ್ನ ಬಿ ಜೆ ಪಿಯವ್ರನ್ನ ನಮಗೆ ಗೌರ್ಮೆಂಟ್ ಕೊಡಬೇಕಾದ್ರೆ ಗೌಡ್ರು ಒಂದು ಸಾವಿರ ಕೋಟಿ ರೂಪಾಯಿ ಲಂಚ ಕೊಡು ಅಂತ ಕೇಳಿದ್ರಲ್ಲ ನಿಜವೇ ನಾನು ಕಿವಿಯಿಂದ ಕೇಳಿದ ಮಾತಿದು ಅದಕ್ಕೆ ಅವರು ಹೆದರಿದ್ರು ಮುಖ ಪೆಚ್ಚಾಯಿತು ಸರಿಯಾಗಿ ಉತ್ತರ